ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ದ್ರೋಣ ಉರುಳಿದ ಮೇಲೆ ಕೌರವರ ಶಿಬಿರದಲ್ಲಿ ಅಪಾರವಾದ ಚಿಂತೆ ಉಂಟಾಯಿತು ಪಾಂಡವರ ಕಡೆಯೂ ಸಾಕಷ್ಟು ಸಾವು ನೋವುಗಳಾಗಿದ್ದರು ಸೇನಾಪತಿ ಭದ್ರವಾಗಿದ್ದ ಐವರು ಪಾಂಡವರು ಚೆನ್ನಾಗಿದ್ದರು ಇಲ್ಲಿ ಅರವತ್ತಕ್ಕೆ ಮೇಲ್ಪಟ್ಟು ಕೌರವರೇ ಸತ್ತು ಹೋಗಿದ್ದರು ಇಬ್ಬರು ಪ್ರಮುಖರು ವಯೋವೃದ್ಧರು ಮಹಾಬಲಿಷ್ಠರು ಇಬ್ಬರು ಪರಶುರಾಮರ ಶಿಷ್ಯರು ಯಾರನ್ನು ದುರ್ಯೋಧನ ತುಂಬ ನಂಬಿದ್ದನೋ ಅಂಥ ಇಬ್ಬರು ಒಬ್ಬ ಭೀಷ್ಮರು ಧರ್ಮವೃದ್ಧರು ಜ್ಞಾನವೃದ್ಧರು ವಯೋವೃದ್ಧರು ಎರಡೂ ಕುಲಗಳಿಗೆ ಕೌರವ ಪಾಂಡವರಿಗೆ ವಿದ್ಯಾಭ್ಯಾಸ ಮಾಡಿಸಿದ್ದ ದ್ರೋಣರೇ ಉರುಳಿ ಹೋದರು ಅದರಿಂದ ಕೌರವರ ಮನಸ್ಥೈರ್ಯ ಹಾಳಾಯಿತು ಮನಸ್ಥೈರ್ಯ ಹಾಳಾದ ಮೇಲೆ ಮುಂದೇನು ಮಾಡುವುದು ಮುಂದೇನು ಮಾಡುವುದು ತುಂಬ ಚಿಂತೆ ಮಾಡ್ತಾರೆ ಆ ಚಿಂತೆಯಲ್ಲಿ ಅಶ್ವತ್ಥಾಮ ಬೇರೆ ಕುದೀತಾ ಇದ್ದಾನೆ ಮಹಾಕೋಪಿಷ್ಠನಾಗಿ ಸೇಡ್ ತೀರಿಸ್ಕೊಳ್ಬೇಕು ನಮ್ಮ ತಂದೆಯನ್ನು ಮೋಸದಿಂದ ಕೊಂದರು ಎಂಬುದಾಗಿ ಅಶ್ವತ್ಥಾಮನೇ ಸೂಚನೆ ಮಾಡಿಬಿಟ್ಟ ನಮಗೀಗ ಆಪತ್ಕಾಲ ಈ ಕಾಲದಲ್ಲಿ ನಾವು ಕರ್ಣನನ್ನೇ ಸೇನಾಧಿಪತಿಯನ್ನಾಗಿ ಮಾಡಬೇಕು ಯಾಕೆಂದರೆ ಕರ್ಣನಿಗಿಂತ ಶ್ರೇಷ್ಠರು ಈಗ ಸದ್ಯದಲ್ಲಿ ಯಾರೂ ಇಲ್ಲ ನಮ್ಮ ಕಡೆಯಲ್ಲಿ ಕರ್ಣಮೇವಾಭಿಷೇಕ್ಷಾಮಹ ಸೇನಾಪತ್ಯೇನ ಭಾರತ ಕರ್ಣಂ ಸೇನಾಪತಿಂ ಕೃತ್ವ ಪ್ರಮಥಿಷ್ಯಾಮಹೇ ರಿಪೂನ್ ಏಷ ಶೂರ ಶೂರಃ ಕೃತಾಸ್ತಃ ಯುದ್ಧ ದುರ್ಮಣಾಃ ಇದು ಅಶ್ವತ್ಥಾಮನ ಬಾಯಿಂದ ಬಂದಿದ್ದು ಒಳ್ಳೆಯದಾಯಿತು ಯಾತಕ್ಕೆ ಅಂದರೆ ಸೇನಾಧಿಪತಿಯ ಪಟ್ಟಕ್ಕೆ ಪ್ರತಿಸ್ಪರ್ಧಿಗಳಾಗಿದ್ದವರು ಇನ್ನು ಮೂರು ಜನ ಇದ್ದರು ಈಗ ಕರ್ಣನೊಬ್ಬ ಶಲ್ಯನೊಬ್ಬ ಅಶ್ವತ್ಥಾಮನೊಬ್ಬ ಅಶ್ವತ್ಥಾಮ ಚಿಕ್ಕವನು ಅವನಿಗೆ ಮಾಡಿದರೆ ಆಮೇಲೆ ಕರ್ಣ ಏನು ಹೇಳ್ತಿದ್ನೋ ಶಲ್ಯ ಏನು ಹೇಳ್ತಿದ್ನೋ ಶಲ್ಯನಿಗೆ ಮಾಡೋಣ ಅಂದರೆ ಅವನು ಕೌರವರ ಪಾಳೆಯದವನಲ್ಲ ಪಾಳೆ ಪಾಂಡವರ ಕಡೆಯವನು ಹೊರಗಿನಿಂದ ಬಂದವನು ಒಂದು ರಾಜಕಾರಣ ಪಕ್ಷದಲ್ಲಿ ಪಕ್ಷನಿಷ್ಠರ ಒಳಗಿರ್ತಾರೆ ಪಕ್ಷಾತೀತನಾಗಿದ್ದವನು ಹೊರಗಿಂದ ಒಬ್ಬ ಬಂದರೆ ಅವನ ಮೇಲೆ ಜನ ಗುಮಾನಿ ಮಾಡ್ತಾರೆ ಆದ್ದರಿಂದ ಶಲ್ಯನಿಗೆ ಜನಪ್ರಿಯತೆ ಇರಲಿಲ್ಲ ಕೌರವರ ಪಾಳೆಯದಲ್ಲಿ ಯಾವಾಗ ಏನು ಕೈ ಕೊಡ್ತಾನೋ ಅಂತ ಅವನೆಷ್ಟೇ ವೀರಶೂರನಾಗಿದ್ದರೂ ಸ್ವಲ್ಪ ವಯಸ್ಸಲ್ಲಿಯೂ ದೊಡ್ಡವನಾಗಿದ್ದರೂ ಅವನಿಗಿಂತ ಬಲಗೈ ಭಂಟನಾಗಿದ್ದ ಕರ್ಣನನ್ನೇ ನಂಬಿದರು ಪಟ್ಟಾಭಿಷೇಕ ಮಾಡೋಣ ಅಂಥೇಳಿ ಮಾಡಿಬಿಟ್ರು ಬಂಗಾರದ ಪಾತ್ರೆ ತಂದು ಕಲಶದಲ್ಲಿ ನೀರುಗಳನ್ನು ಸಮರ್ಪಿಸಿ ಶಾಸ್ತ್ರದೃಷ್ಟೇನ ವಿಧಿನ ಸಂಭಾರ ಇಷ್ಟ ಸುಸಂಭೃತೈ ಬಂಗಾರದ ಕತ್ತಿಯನ್ನು ಕೊಟ್ಟರು ತಲೆ ಮೇಲೆ ಕಿರೀಟ ಇಟ್ಟರು ವಸ್ತ್ರ ಜೋಡಿಗಳನ್ನು ಕೊಟ್ಟರು ಇದು ಪಟ್ಟಾಭಿಷೇಕ ಆಗಿ ಹೋಯಿತು ಪಾಂಡವ ಶಿಬಿರಕ್ಕೆ ಗೊತ್ತಾಯಿತು ಓಹೋ ಕರ್ಣನಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ ಅಂತ ಹದಿನಾರನೇ ದಿವಸದ ಯುದ್ಧ ಆರಂಭವಾಯಿತು ಪಾಂಡವರು ಅರ್ಧಚಂದ್ರ ವ್ಯೂಹವನ್ನು ಮಾಡಿದರು ಕೌರವರು ಮಕರ ವ್ಯೂಹವನ್ನು ಮಾಡಿಕೊಂಡರು ದ್ರೌಪದಿಯ ಮಕ್ಕಳಲ್ಲಿ ಪ್ರತಿವಿಂಧ್ಯ ಮತ್ತು ಶ್ರುತಕರ್ಮರು ಅವತ್ತಿನ ಬೆಳಗ್ಗೆ ಕೌರವ ಸೇನೆಯನ್ನು ನುಚ್ಚು ನೂರು ಮಾಡಿದರು ಕೆಲವರು ಓಡಿ ಹೋದರು ಅನೇಕರು ಸತ್ತರು ಭೀಮಾ ಮತ್ತು ಅಶ್ವತ್ಥಾಮರಲ್ಲಿ ಪರಸ್ಪರ ಯುದ್ಧವಾಯಿತು ಆಮೇಲೆ ಅರ್ಜುನ ಬಂದ ಅರ್ಜುನನಿಗೂ ಅಶ್ವತ್ಥಾಮನಿಗೂ ತುಂಬ ಯುದ್ಧವಾಯಿತು ಅಶ್ವತ್ಥಾಮ ಸೋತು ಓಡಿ ಹೋದ ದಣಿದು ಬಿಟ್ಟ ಇನ್ನೊಂದು ಕಡೆಯಲ್ಲಿ ಅಶ್ವತ್ಥಾಮ ದಕ್ಷಿಣ ಭಾರತೀಯ ಪಾಂಡ್ಯ ಸೇನಾ ನಾಶವನ್ನು ಮಾಡಿದ ಅರ್ಜುನ ಮತ್ತು ಅಶ್ವತ್ಥಾಮರಲ್ಲಿ ಭಯಂಕರ ಯುದ್ಧವಾಯಿತು ಅಂತ ಹೇಳಿದೆ ಅಶ್ವತ್ಥಾಮ ಸೋತು ಓಡುವ ಪರಿಸ್ಥಿತಿಯಾಯಿತು ಆದರೆ ಅಶ್ವತ್ಥಾಮ ಸೇಡು ತೀರಿಸಿಕೊಂಡು ದಕ್ಷಿಣ ಭಾರತದ ಸಮಸ್ತ ಪಾಂಡ್ಯ ಸೇನೆಯನ್ನು ನಾಶ ಮಾಡಿದ ಆ ಹೊತ್ತಿಗೆ ಇನ್ನೊಂದು ಕಡೆಯಲ್ಲಿ ದುಶ್ಯಾಸನಿಗೂ ಸಹದೇವನಿಗೂ ಯುದ್ಧ ಪ್ರಾಪ್ತವಾಯಿತು ಮತ್ತೊಂದು ಕಡೆಯಲ್ಲಿ ಸ್ವಯಂ ನಕುಲ ಕರ್ಣನನ್ನು ಎದುರಿಸಿದ ಇದು ಇನ್ನೊಂದತ್ತ ಧರ್ಮರಾಜ ದುರ್ಯೋಧನರ ಯುದ್ಧವಾಗಿ ದುರ್ಯೋಧನ ಸೋತು ಓಡಿದ ಮತ್ತು ಕಾರಣ ಸಾತ್ವಿಕೆಯನ್ನು ಎದುರಿಸುವುದಕ್ಕೆ ಹೊರಟ ಆ ಹೊತ್ತು ಕೌರವ ಸೇನೆ ಅಪಾರವಾಗಿ ನಷ್ಟ ಕಷ್ಟಗಳನ್ನು ಅನುಭವಿಸಿ ಉಳಿದಿದ್ದು ಓಡಿ ಹೋಯಿತು ಸೂರ್ಯ ಮುಳುಗಿದ ಹದಿನಾರನೇ ದಿವಸದ ಯುದ್ಧದಲ್ಲಿ ಪಾಂಡವ ವಿಜಯವಾಯಿತು ಹೇಳಿಕೊಳ್ಳುವಂಥ ನಷ್ಟವೂ ಲಾಭವೂ ಎರಡೂ ಕಡೆಗಾಗದಿದ್ದರು ಕರ್ಣನ ಸೇನಾಧಿಪತ್ಯ ಇದ್ದ ಎರಡು ದಿವಸದಲ್ಲಿ ಒಂದು ದಿವಸ ನಷ್ಟವಾಯಿತು ಏನೂ ಆಗಲಿ ಸಾಧನೆ ಅವತ್ತು ರಾತ್ರಿ ಕೌರವ ವೀರೆಲ್ಲ ಸೇರಿಕೊಂಡು ಒಂದು ಸಭೆಯನ್ನು ಮಾಡ್ತಾರೆ ಈ ಕಥೆಯನ್ನು ಸಂಜೆಯ ಧೃತರಾಷ್ಟ್ರನಿಗೆ ಹೇಳುವಾಗ ಧೃತರಾಷ್ಟ್ರ ಬಹಳ ಮನಸ್ಸಿಗೆ ದುಃಖ ಪಡ್ತಾನೆ ಅಯ್ಯೋ ನಮ್ಮ ಕಡೆ ಸೋಲಿನ ಮೇಲೆ ಸೋಲಾಗ್ತಾ ಇದೆಯಲ್ಲ ಏನು ಮಾಡೋಣ ಪಾರ್ಥಶ್ಚೇಕೋ ಹರದ್ ಹಂ ಏಕಶ್ಚಾಗ್ನಿಮ ತರ್ಪಯತಿ ಅರ್ಜುನ ಪರಾಕ್ರಮಗಳನ್ನು ನೆನೆಸಿಕೊಂಡು ಹೊಟ್ಟೆವರಿ ಪಡ್ತಾನೆ ಒಬ್ಬನೇ ಒಬ್ಬ ಸುಭದ್ರೆಯನ್ನು ಪಹಾರ ಮಾಡಿದ ಅಗ್ನಿಗೆ ತೃಪ್ತಿಯನ್ನುಂಟು ಮಾಡಿದ ಕಾಂಡವ ದಹನದಲ್ಲಿ ಏಕಶ್ಚೇ ಮಾಂ ಇಡೀ ಭಾರತವನ್ನು ಸುತ್ತಿ ಹನ್ನೆರಡು ವರ್ಷ ತೀರ್ಥಯಾತ್ರೆ ನಪದಲ್ಲಿ ಚಕ್ರೆ ಬಲಿಭೃತೋ ನೃಪಾನೆ ರಾಜಸೂಯಕ್ಕೆ ಅವ್ರನ್ನೆಲ್ಲ ಒಳಪಡಿಸಿದ ಏಕೋ ನಿವಾತ ಕವಚಾನಿ ಅಹನತಿ ದಿವ್ಯ ಕಾರ್ಮಿಕ ಇಂದ್ರನಿಗೆ ಶತ್ರುಗಳನ್ನು ಓಡಿಸಿದ್ದ ಏಕೋ ರೂಪೇಣ ಸ್ಥಿತಂ ಸರ್ವಂ ಮಯೋಧಯತೆ ಆದ್ದರಿಂದ ಈ ಪಾಂಡವರಲ್ಲಿ ಏನೂ ತಪ್ಪಿಲ್ಲ ನತೇನಿಂದ್ಯ ಪ್ರಶಾಸ್ಯಾಸ್ತೆ ಎತ್ತೇ ಚಕ್ರು ಬ್ರವೀಹಿತತ್ ಮುಂದೇನಾಯಿತು ಅದನ್ನು ಹೇಳು ಅಂತ ಕೇಳುವಾಗ ಸಂಜೆ ಹೇಳ್ತಾನೆ ಇನ್ನೇನು ಮಾಡೋದು ಮಂತ್ರಾಲೋಚನೆ ಮಾಡ್ತಾ ಕೂತಿದ್ದಾರೆ ಎತ್ತೋ ದೃಢಶ್ಚ ದಕ್ಷಶ್ಚ ಧೃತಿಮಾನ್ ಅರ್ಜುನಸ್ತದ ಸಂಬೋಧಯಿತ ಚ ಹಪ್ಯೇನಂ ಯಥಾ ಕಾಲಂ ಮಧೋಕ್ಷಜ ನಿನ್ನ ಮಗ ದುರ್ಯೋಧನ ನೋಡಿದ ಪಾಂಡವರ ವಿಜಯಕ್ಕೆ ಮುಖ್ಯವಾದ ಕಾರಣ ಅಂದರೆ ಎತ್ತೋ ದೃಢಶ್ಚ ದಕ್ಷಶ್ಚ ಧೃತಿಮಾನ್ ಅರ್ಜುನಸ್ತದ ಪ್ರಯತ್ನಶೀಲ ದೃಢವಾಗಿ ನಿಲ್ಲುವವನು ಅತ್ಯಂತ ದಕ್ಷ ಅರ್ಜುನ ಇದ್ದಾನೆ ಅವನಿಗೆ ಸರಿಯಾದ ಸಮರ್ಥನಾದ ಸಾರಥಿ ಶ್ರೀಕೃಷ್ಣ ಇದ್ದಾನೆ ಅದರಿಂದಲೇ ಪಾಂಡವರು ಇಷ್ಟೆಲ್ಲ ಸೋಲಿನ ನಡುವೆ ಇಷ್ಟೆಲ್ಲ ನಾಶದ ನಡುವೆ ಉತ್ಸಾಹವಾಗಿದ್ದಾರೆ ನಮ್ಮ ಕಡೆ ಹಾಗಿಲ್ವಲ್ಲ ಅಂತ ದುರ್ಯೋಧನ ದುಃಖ ಹೇಳಲಾಗಿ ಕರ್ಣ ಹೇಳಿಕೊಂಡ ನನ್ನ ಕೊರತೆಯು ಅದೇ ತಮ್ಮ ನಾನೇನು ಮಾಡಲಿ ನಾನು ಅರ್ಜುನನಿಗೆ ಸಮ ನನಗೆ ಸರಿಯಾದ ಒಬ್ಬ ಸಾರಥಿ ಕೃಷ್ಣನಿಗೆ ಸರಿಯಾದ ಒಬ್ಬ ಸಾರಥಿ ನನ್ನ ಕಡೆ ಇದ್ದರೆ ನಾನು ನನ್ನ ಪರಾಕ್ರಮವನ್ನು ತೋರಿಸ್ತಾ ಇದ್ದೆ ಏನು ಮಾಡಲಿ ಅವಶ್ಯಂತು ಮಯಾಮಾಚ್ಯಂ ಏನ ಹೀನೋಸ್ಮಿ ಫಾಲ್ಗುನಾಥ್ ಅರ್ಜುನನಿಗಿಂತ ನಾನು ಯಾವ ಯಾವ ಅಂಶದಲ್ಲಿ ಕಡಿಮೆ ಇದ್ದೇನೆ ಹೇಳ್ತೇನೆ ಕೇಳು ಜಾತಸ್ಯ ಧನುಷೋ ದಿವ್ಯ ಅರ್ಜುನನ ಬಿಲ್ಲು ದಿವ್ಯವಾದದ್ದು ನನ್ನ ಬಿಲ್ಲು ದಿವ್ಯವಾದದ್ದು ನನ್ನದೇನು ಸಾಮಾನ್ಯವಾದ ಬಿಲ್ಲಲ್ಲ ಈ ಬಿಲ್ಲು ದೇವತೆಗಳಿಂದ ನನಗೆ ಬಂದದ್ದು ಅದರ ಕಥೆಯನ್ನೆಲ್ಲ ತಾನೇ ಹೇಳಿಕೊಳ್ತಾನೆ ಮುಂದೆ ಪರಶುರಾಮರು ಉಪಯೋಗ ಮಾಡ್ತಾ ಇದ್ದ ಬಿಲ್ಲು ಭೂಮಂಡಲದ ಸಮಸ್ತ ಕ್ಷತ್ರಿಯರನ್ನು ಸೋಲಿಸಿದ ಬಿಲ್ಲು ಪರಶುರಾಮರು ಆ ಬಿಲ್ಲನ್ನು ನನಗೆ ದಾನವಾಗಿ ಕೊಟ್ಟುಬಿಟ್ರು ಅದರ ಹೆಸರು ವಿಜಯ ಎಂಬುದಾಗಿ ಆದ್ದರಿಂದ ಬಿಲ್ಲಿನಲ್ಲಿ ನಾನು ಅರ್ಜುನನಿಗೆ ಸಮವಾಗಿದ್ದೇನೆ ಆ ಖಾಂಡ್ಯವಕ್ಕೆ ಸಮವಾಗಿದೆ ಇದು ಜಾತಸ್ಯ ಧನುಷೋ ದಿವ್ಯ ತಥಾಕ್ಷಯ್ಯೇ ಮಹೇಶುಧೀ ಅಕ್ಷಯವಾದ ಬತ್ತಳಿಕೆ ಅವನಿಗಿರುವಂತೆ ನನಗೂ ಇದೆ ಕೊರತೆಯಲ್ಲಿ ಸಾರಥಿಸ್ತಸ್ಯ ಗೋವಿಂದ ಮಮತಾದೃಕಿ ನೈವೇದ್ಯತೆ ಕೃಷ್ಣನೆಯಲ್ಲಿ ಸಾರಥ್ಯ ಮಾಡ್ತಾನೆ ನನಗಂಥ ಅವನೊಂದಿಲ್ಲ ನಾನು ಬಿಲ್ಲಿನ ಕಥೆಯೇನು ಕೇಳು ಎಂಬುದಾಗಿ ಅದನ್ನೆಲ್ಲ ಹೇಳಿಕೊಂಡು ಹೇಳಿಕೊಂಡು ಹಾಗಿದ್ರೆ ದುರ್ಯೋಧನ ಕೇಳಿದ ಕರ್ಣ ತುಂಬ ಚಿಂತೆ ಮಾಡ್ತಾ ಇದ್ದೀಯೇ ನಮ್ಮ ಸೈನ್ಯದಲ್ಲಿ ಉಳಿದಿರುವವರಲ್ಲಿ ನಿನಗೆ ಯಾವ ಸಾರಥಿ ಬೇಕು ಹೇಳು ನಾನು ಕರ್ಕೊಂಬರ್ತೇನೆ ಎಂದಾಗ ಅದೆಲ್ಲ ಆಗೋದಿಲ್ಲ ಬಿಡು ಸುಮ್ಮನೆ ಹೇಳ್ತೀಯ ಅಂತ ಎರಡು ಸಲ ಉಡಾಫೆ ಮಾತುಗಳನ್ನು ಕರ್ಣ ಆಡಿದಾಗ ಹಾಗಲ್ಲ ನಿನಗೆ ಸರಿಯಾದ ಸಾರಥಿಯನ್ನು ನಾನು ಹೊಂದಿಸಿಕೊಡದೇ ಇದ್ದರೆ ದೊರೆಯಾಗೇನು ಪ್ರಯೋಜನ ಅಂತ ಜುರುಮೆ ಮಾಡಿದಾಗ ಬಾಯಿ ಬಿಟ್ಟು ಹೇಳ್ತಾನೆ ಕಾರಣ ಶಲ್ಯೋಪ್ಯಧಿಕ ಕೃಷ್ಣಾತ್ ಶಲ್ಯನ ನನಗೆ ಸಾರಥಿ ಮಾಡಬೇಕು ಕೃಷ್ಣನಿಗಿಂತ ದೊಡ್ಡವನವನು ಅರ್ಜುನಾದ ವಿಚಾಪ್ಯಹಂ ಅರ್ಜುನಿಗಿಂತ ನಾನು ದೊಡ್ಡವನು ಯಾಕೆ ಯಥಾ ಅಶ್ವಹೃದಯಂ ವೇದ ದಾಶಾರ್ಹ ಪರವೀರ ಅಶ್ವಹೃದಯ ಎಂಬ ಶಾಸ್ತ್ರವನ್ನು ಬಲ್ಲ ಕೃಷ್ಣ ಅಲ್ಲಿರೋ ಹಾಗೆ ತಥಾ ಶಲ್ಯೋ ವಿಜಾನೀತೆ ಹಯಜ್ಞಾನಂ ಮಹಾರಥಃ ಅಶ್ವವಿದ್ಯೆಯನ್ನು ಬಲ್ಲವನು ಈ ಶಲ್ಯ ಇದ್ದಾನೆ ಆದ್ದರಿಂದ ಕುದುರೆಯನ್ನು ಮುಟ್ಟಿದರೆ ಹೃದಯವನ್ನು ಅರ್ಥ ಮಾಡಿಕೊಂಡು ಓಡ್ತಕ್ಕವು ಆ ಶಲ್ಯನನ್ನು ಹೇಗಾದರೂ ಮಾಡಿ ನನಗೆ ಸಾರಥಿಯನ್ನಾಗಿ ತಂದು ಕೊಡು ಅಂತ ಕೇಳಿದಾಗಿ ಇಷ್ಟೇ ತಾನೇ ನಾ ಮಾಡ್ತೇನೆ ಅಂತ ಅದೇ ರಾತ್ರಿ ಒಬ್ಬರೂ ನಿದ್ದೆ ಮಾಡಿಲ್ಲ ಕೌರವರ ಕಡೆಯಲ್ಲಿ ಶಲ್ಯ ಇದ್ದ ಶಿಬಿರಕ್ಕೆ ಹೋಗಿ ಅವನ ಕಾಲಿಗೆ ಬೀಳ್ತಾ ಇದ್ದಾನೆ ಸತ್ಯವ್ರತ ಮಹಾಭಾಗ ದ್ವಿಷತಾಂ ತಾಪವರ್ಧನ ಮದ್ರೇಶ್ವರ ರಣೇಶೂರ ಪರಸೈನ್ಯ ಭಯಂಕರ ಶ್ರುತವಾನಸಿ ಕರ್ಣಸ್ಯ ಬ್ರುವತೋ ವರ ಯಥಾ ನೃಪತಿ ಸಿಂಹಾನಾಂ ಮಧ್ಯೆ ತ್ವಾಂ ವರಯೇ ಸ್ವಯಂ ಕರ್ಣನ ಬೈಕೆ ಇವತ್ತು ಅವನೇ ಸೇನಾಧಿಪತಿ ಅವನ ಕೈ ಕೆಳಗೆ ಯುದ್ಧ ಮಾಡೋಕೆ ನೀವು ಒಪ್ಕೊಂಡಿದ್ದೀಯ ಮೇಲೆ ಆ ಕರ್ಣನ ಬೈಕೆಯ ಒಂದನ್ನು ತಿಳಿಸ್ತೇನೆ ಕಾಲಿಗೆ ಬಿದ್ದು ಕೇಳ್ಕೊಳ್ತೇನೆ ಮದ್ರೇಶ್ವರ ಪ್ರಯಾಚೇಹಂ ಶಿರಸ ವಿನಯೇನ ಚ ತಲೆಬಾಗಿ ವಿನಯದಿಂದ ಕೇಳ್ತೇನೆ ಸಾರಥ್ಯಂ ರಥಿನಾಂ ಶ್ರೇಷ್ಠ ಪ್ರಣಯ ಹತ್ಕರ್ತಮರ್ಹಸಿ ಕರ್ಣನಿಗೆ ಸಾರಥ್ಯವನ್ನು ಮಾಡು ಪ್ರೀತಿಯಿಂದ ಮಾಡು ಇದು ಒಂದು ಆಟ ಅಂತ ತಿಳ್ಕೋ ಸಪಾಹಿ ಸರ್ವಥಾ ಕರ್ಣಂ ಗಥಾ ಬ್ರಹ್ಮ ಮಹೇಶ್ವರಂ ಮುಂದೆ ಕಥೆ ಹೇಳ್ತಾನೆ ಶಲ್ಯ ಹೇಳಿಬಿಟ್ಟ ಶಿ ಶಿ ಶಿ ಇದಾಗೋ ಮಾತಲ್ಲ ಸೂತ ಪುತ್ರನಿಗೆ ನಾನು ಎಂದೂ ಸಾರಥ್ಯ ಮಾಡಲಾರೆ ಏನೋ ಕೇಳ್ತಾರೆ ಅಂದ್ರೆ ವರ ಇಂಥ ವರವನ್ನು ಕೇಳುವುದೇ ಬೇರೆ ಏನನ್ನಾದರೂ ಕೇಳು ಇದೊಂದನ್ನು ಬಿಟ್ಟು ಅಂತ ಹೇಳಲಾಗಿ ಉಳಿದಿದ್ದು ಒಂದೇ ಮಾರ್ಗ ಅವನನ್ನು ಕೊಂಡಾಡ್ತಾ ಇದ್ದಾನೆ ಭೀಷ್ಮೋ ದ್ರೋಣಃ ಕೃಪಃ ಕರ್ಣ ಭವಾನ್ ಭೋಜಶ್ಚ ವೀರ್ಯವಾನ್ ಶಕುನಿ ಸೌಬಲಃ ದ್ರೌಣಿ ಅಹಮೇ ನಮ್ಮಲ್ಲಿದ್ದವರೇ ಇಷ್ಟು ಜನ ಭೀಷ್ಮ ದ್ರೋಣರು ಹೋಗಿಬಿಟ್ರು ಕೃಪಾಚಾರ್ಯ ಅವನು ಚಿರಂಜೀವಿ ತುಂಬ ವಯಸ್ಸಾದವನು ಕರ್ಣ ಒಬ್ಬನೇ ಉಳ್ಕೊಂಡಿದ್ದಾನೆ ನೀನೊಬ್ಬ ಭೋಜರಾಜ ಒಬ್ಬ ಈ ಶಕುನಿ ಪ್ರಯೋಜನವಿಲ್ಲ ಏವಮೇ ಶಕೃತೋ ಭಾಗ ನವಧಾ ಪೃಥ್ವೀಪತೆ ಒಂಬತ್ತು ಯೂನಿಟ್ಸು ಒಂಬತ್ತು ವಿಭಾಗಗಳಿದ್ದವು ನಮ್ಮಲ್ಲಿ ತಾಭ್ಯಾಮತೀತ್ಯತೌ ಭಾಗವು ಈ ಒಂಬತ್ತರಲ್ಲಿ ತೌ ಭಾಗವು ಎರಡು ಹೋಯಿತು ನಿಹತ ಮಮ ಶತ್ರವ ಉಳಿದಿದ್ದವರಲ್ಲಿ ನಿನ್ನಂತೆ ವೀರರು ಶೂರರು ಯಾರೂ ಇಲ್ಲ ದಯಮಾಡಿ ಒಪ್ಪಿಕೋ ಸಾರಥ್ಯ ಮಾಡು ಶಲ್ಯನಿಗೆ ಪೀಕ್ಲಾಟಕ್ಕೆ ಬಂತು ದುರ್ಯೋಧನ ವಚ ಶ್ರುತ್ವ ಶಲ್ಯ ಕ್ರೋಧ ಸಮನ್ವಿತಃ ಇನ್ನಷ್ಟು ಕೋಪ ಹೆಚ್ಚಾಯಿತು ವಿಶಿಖಾಂ ಭೃಗುಟಿಂಕೃತ್ವ ಧುನ್ವನ್ ಹಸ್ತವು ಪುನಃ ಪುನಃ ಹುಬ್ಬು ಗಂಟು ಹಾಕಿ ಕೈಗಳಲ್ಲಿ ಕೈಗಳನ್ನು ಹೊಯ್ದು ಕ್ರೋಧರಕ್ತೆ ಮಹಾನೇತ್ರೇ ಪರಿವೃತ್ಯ ಮಹಾಭುಜ ಕೆಣ್ಣು ಕಣ್ಣು ಕೆಂಪಾಗಿ ತಿರುಗುತ್ತಾ ತಿರುಗುತ್ತಾ ಕುಲ ಐಶ್ವರ್ಯ ಶ್ರುತಬಲೈಹಿ ದೃಪ್ತಃ ಶಲ್ಯೋ ಬ್ರವೀದಿದಂ ಕುಲದಲ್ಲಿ ಐಶ್ವರ್ಯದಲ್ಲಿ ವಿದ್ಯೆಯಲ್ಲಿ ಬಲದಲ್ಲಿ ದರ್ಪಗೊಂಡಂತಹ ಶಲ್ಯ ಹೇಳಿದ ಏನು ಅವಮಾನ ಮಾಡ್ತೀಯನೋ ನನಗೆ ಏನೋ ವರ ಕೇಳ್ತೀನಿ ಅಂತ ಅವಮನ್ಯಸಿ ಗಾಂಧಾರೆ ಧ್ರುವಂಚ ಪರಿಶಂಕಸೇ ನನ್ನನ್ನು ಪರಿಶಂಕೆ ಮಾಡ್ತಾ ಇದ್ದೀಯ ನಾನೊಬ್ಬನೇ ಬೇಕಾದರೆ ಪಾಂಡವ ಸೈನ್ಯವನ್ನು ನಾಶ ಮಾಡಿ ಏನು ಕರ್ಣನಿಂದ ಆಗಬೇಕಾದ್ದೇನು ಜನ್ಮಾಂ ಬ್ರವೀಶಿ ವಿಶ್ರಬ್ಧಂ ಸಾರಥ್ಯಂ ಕ್ರೀತಾಮಿತಿ ಅಸ್ಮತ್ತೋಪ್ಯಧಿಕಂಕರ್ಣಂ ಮನ್ಯಮಾನ ಪ್ರಶಂಸಸಿ ನನಗಿಂತ ಕರ್ಣ ಹೆಚ್ಚು ಅಂತ ನ ಚಾಪಿ ಕಾಮಾನ್ ಕೌರವ್ಯಾ ನಿಧಾಯ ಹೃದಯ ಪುಮಾನೆ ಅಸ್ಮದ್ವಿಧ ಪ್ರವರ್ತೇತ ಮಾಮಾಂತ್ವ ಅಭಿಶಂಕಿತ ಪಾಂಡವರಿಗೆ ಸ್ವಂತ ಬಂಧುವಾದ ನಾನು ಅವರನ್ನು ಬಿಟ್ಟುಕೊಟ್ಟು ನಿನ್ನ ಕಡೆ ಬಂದರೆ ನನ್ನನ್ನು ಈ ರೀತಿ ಅವಮಾನ ಮಾಡ್ತಾ ಇದ್ದೀಯಾ ಅದೊಂದು ಬಿಟ್ಟು ಬೇರೆ ಏನನ್ನಾದರೂ ಕೇಳು ಎಂಬುದಾಗಿ ಅಹಂ ಮೂರ್ಧಾಭಿಷಿಕ್ತೋ ಹಿ ರಾಜಋಷಿ ಕುಲಜೋ ನೃಪ ನಾನು ಮೂರ್ಧಾಭಿಷಿಕ್ತನಾದ ದೊರೆ ನನಗೆ ಪಟ್ಟಾಭಿಷೇಕವಾಗಿದೆ ಈ ಸೂತ ಪುತ್ರರಿಗೆ ಯಾರೂ ಪಟ್ಟಾಭಿಷೇಕ ಮಾಡಿಲ್ಲ ನೀನು ಮಾಡಿದ್ದು ಊರ್ಜಿತವಲ್ಲ ಅಂಗರಾಜ್ಯಕ್ಕೆ ಯಾರೂ ಒಪ್ಕೊಂಡಿಲ್ಲ ಸೂತ ವೈ ಪರಿಚಾರಕ ಹೇಳ್ದ ಕೇಳ್ತಕ್ಕಂಥ ಗುಲಾಮರವರು ಆದ್ದರಿಂದ ಬಿಟ್ಬಿಡು ಈ ಹುಂಬು ಯೋಚನೆಯನ್ನು ಮಾಡಬೇಡ ಅಂತ ಮತ್ತೊಂದು ಸಲ ಹೇಳಿದಾಗ ದುರ್ಯೋಧನ ಹೇಳಿದ ಹಾಗಲ್ಲ ಶಲ್ಯಭೂತಸ್ತು ಶತ್ರುಣ ಯಸ್ಮಾತ್ ತ್ವ ಯುಧಿಮಾನದ ನಿನ್ನ ಹೆಸರು ಶಲ್ಯ ಶಲ್ಯ ಅಂದರೆ ಈಟಿ ಚೂಪಾದ ಈಟಿ ಶತ್ರುಗಳಿಗೆ ನೀನು ಖಂಡಿತವಾಗಿಯೂ ಶಲ್ಯದಂತೆಯೇ ಇದ್ದೀಯೇ ಭವಂತಂ ವಾಸುದೇವಾಚ ಲೋಕೋ ಎಂಬಿತಿ ಮನ್ಯತೆ ಕೃಷ್ಣನಿಗಿಂತ ನೀನು ಹಿರಿಯ ಎಲ್ಲದರಲ್ಲಿ ಎಂಬುದಾಗಿ ಲೋಕವು ತಿಳ್ಕೊಂಡಿದೆ ಆದ್ದರಿಂದ ದೊಡ್ಡವರು ಸಣ್ಣವರಿಗೆ ಸಾರಥ್ಯ ಮಾಡೋದೇನು ತಪ್ಪಲ್ಲ ರೀ ದೊಡ್ಡವನೇ ಯಾರಿಲ್ಲ ಅಂದಳು ಕರ್ಣ ನಿನಗಿಂತ ಸಣ್ಣವನೇ ಸಣ್ಣವನಿಗೆ ದೊಡ್ಡವರು ಸಾರಥ್ಯ ಮಾಡಬಾರದೆ ಒಂದು ಕಥೆ ಹೇಳ್ತೇನೆ ಕೇಳು ಅಂತ ವೇದೋಕ್ತವಾದ ತ್ರಿಪುರಾಸುರ ಕಥೆಯನ್ನು ಹೇಳ್ತಾನೆ ಹಿಂದೆ ತಾರಾಕ್ಷ ಕಮಲಾಕ್ಷ ವಿದ್ಯುನ್ಮಾಲಿ ಎಂಬ ಮೂವರು ರಾಕ್ಷಸರಿದ್ದರು ತಾರಕಾಸುರನ ಮಕ್ಕಳು ಇವರೇ ತ್ರಿಪುರಾಸುರರು ಇವರಿಗೆ ಚತುರ್ಮುಖ ಬ್ರಹ್ಮ ಅವಧ್ಯತ್ವವನ್ನು ಅಂದರೆ ಅನೇಕರಿಂದ ಸಾಯಬಾರದು ಎಂಬ ವರವನ್ನು ಆದರೆ ಸಾಯಲೇಬೇಕಾದರೆ ಒಂದು ನಿಬಂಧನೆಯನ್ನು ಕೊಟ್ಟಿದ್ದ ಅವರಿಗೆ ಹಾರಾಡುವ ಮೂರು ವಿಮಾನಗಳಿದ್ದವು ತ್ರೀಣಿ ಮೇಕಂ ವೈ ರೌಪ್ಯಂ ಕಾರ್ಷ್ಣಾಯ ಸಂತತ ಒಂದು ಬೆಳ್ಳಿ ಕೋಟೆ ಒಂದು ಬಂಗಾರದ ಕೋಟೆ ಒಂದು ಕಬ್ಬಿಣದ ಕೋಟೆ ಈ ಮೂರು ಕೋಟೆಗಳು ಆಕಾಶ ಸದಾ ಹಾರಾಡ್ತಾ ಇದ್ದವು ಮೂರು ದೊಡ್ಡ ಊರುಗಳು ಅದೇ ತ್ರಿಪುರ ಬಂಗಾರದ ಊರು ಬೆಳ್ಳಿ ಊರು ಕಬ್ಬಿಣದ ಊರು ಅದು ಹೇಗೆ ಮೂರಕ್ಕೂ ಚಕ್ರಗಳಿದ್ದವು ಬ್ರಹ್ಮ ಹೇಳಿದ್ದ ಈ ಮೂರು ಕೋಟೆಗಳು ಊರುಗಳು ತ್ರಿಪುರಗಳು ಸರಳ ರೇಖೆಯಲ್ಲಿ ಬಂದಾಗ ಒಬ್ಬ ಮಹಾಶೂರ ಒಂದೇ ಬಾಣದಿಂದ ಒಂದೇ ಬಿಲ್ಲಿನ ಒಂದೇ ಬಾಣದಿಂದ ಹೊಡೆದಾಗ ಮೂರನ್ನು ಸರಳ ರೇಖೆಯಲ್ಲಿ ಮಾತ್ರ ನಿಮಗೆ ಮರಣ ಆ ಮೂರು ಕೋಟಗಳು ಭಸ್ಮವಾಗಲಿ ಅಂತ ಹೇಳಿದಾಗ ತ್ರಿಪುರಾಸುರರು ನೋಡಿದರು ಇದು ಅಸಂಭವವಾದ ವಿಷಯ ಹಾಗಿದ್ದು ನಾವು ಸಾಯೋದೇ ಇಲ್ಲ ಅಂತ ಭ್ರಮಿಸಿದರು ಅವರು ಜಗತ್ತನ್ನೆಲ್ಲ ಹಿಂಸೆ ಮಾಡೋಕ್ಕೆ ಶುರು ಮಾಡಿದಾಗ ದೇವತೆಗಳೆಲ್ಲ ಹೋಗಿ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಿದರು ಬ್ರಹ್ಮನಲ್ಲಿ ಪ್ರಾರ್ಥನೆ ಮಾಡಿದರು ಆಗ ಬ್ರಹ್ಮದೇವ ಹೇಳಿದ ಸರಿ ಇದಕ್ಕೆ ವಿನಾಶಕಾಲ ಬಂದಿದೆ ಅಂತ ಕಾಣುತ್ತೆ ದೇವಸೇನಾನಿಯಾಗಿರ್ತಕ್ಕ ಪರಮೇಶ್ವರನ ರುದ್ರದೇವನನ್ನು ಮಹಾದೇವನನ್ನು ಸೇನಾಧಿಪತ್ಯ ವಹಿಸಿ ಯಾತ್ರೆ ವಹಿಸುವಂತೆ ಮಾಡಬೇಕು ಅದಕ್ಕೆ ಒಪ್ಪಿಕೊಂಡ ಪರಮಶಿವ ಆದರೆ ಹೇಳಿದ ಬ್ರಹ್ಮನನ್ನೇ ಸಾರಥಿಯನ್ನಾಗಿ ಮಾಡಿದರೆ ಮಾತ್ರ ನಾನು ಒಪ್ಪಿಕೊಳ್ತೇನೆ ಅಂತ ಹೇಳಿ ಇವರೆಲ್ಲ ಹೋಗಿ ರುದ್ರಸ್ತುತಿಯನ್ನು ಮಾಡ್ತಾರೆ ವೇದೋಕ್ತವಾದ ರುದ್ರ ನಮಕ ಚಮಕ ಇದ್ದಂಥ ಒಂದು ಪ್ರಸಂಗ ಇಲ್ಲಿ ಬರುತ್ತೆ ಅಂಬನ್ನು ತಯಾರು ಮಾಡಿದರು ದೇವತೆಗಳು ಸೋಮಂ ವಿಷ್ಣುಂ ಹುತಾಶಂಚ ತಸ್ಯೇಷಂ ಸಮಕಲ್ಪಯತಿ ಆ ಬಾಣದ ಮೂಲದಲ್ಲಿ ಅಗ್ನಿಯು ಬಾಣದ ಮಧ್ಯದಲ್ಲಿ ಸೋಮನು ಬಾಣದ ತುದಿಯಲ್ಲಿ ವಿಷ್ಣುವು ಸಮಸ್ತವು ವಿಷ್ಣುಮಯವಾಗಿ ಒಂದು ಬಾಣ ತಯಾರಾಯಿತು ಒಂದು ರಥ ತಯಾರಾಯಿತು ಸೂರ್ಯ ಚಂದ್ರಮಸೌಕೃತ್ವ ಚಕ್ರೇ ರಥವರು ಹೊತ್ತಮೇ ಭೂಮಿಯನ್ನೇ ರಥ ಮಾಡಿಕೊಂಡು ಸೂರ್ಯಚಂದ್ರರನ್ನ ಚಕ್ರಗಳನ್ನಾಗಿ ಮಾಡಿ ಯೋಗ್ರಾಣಿ ಚಕ್ರಹು ನಾಗಾಂಶ ಆ ರಥದ ಕಡಾಣಿಗಳಿಗೆ ಖೀದಿಯಾಗಿ ನಾಗಗಳನ್ನು ಏರ್ಪಟ್ಟು ಸುರ ಅಂಬು ಪ್ರೇತವಿತ್ತಾನ ಪತಿ ಲೋಕೇಶ್ವರಾನ್ ಹಯಾನೆ ಇಂದ್ರನು ವರುಣನು ಯಮನು ಕುಬೇರನು ಸೇರಿಕೊಂಡು ಕುದುರೆಗಳಾಗಿ ಸಂವತ್ಸರೋಧನು ತದ್ವೈ ವರ್ಷವನ್ನೇ ಬಿಲ್ಲನ್ನಾಗಿ ಮಾಡಿಕೊಂಡು ಸಾವಿತ್ರಿ ಜಹ ಮಹಾಸ್ವನ ಆ ಬಿಲ್ಲಿಗೆ ಸಾವಿತ್ರಿ ದೇವತೆಯನ್ನು ಗಾಯತ್ರಿಯನ್ನು ಹಗ್ಗವನ್ನಾಗಿ ಕಟ್ಟಿ ಧ್ವಜಯಷ್ಟಂ ತ್ರಿವಿಯತ್ ಕೃತ್ವ ರಥದ ಮೇಲೆ ಒಂದು ಕಂಬ ಬೇಕಲ್ಲ ಧ್ವಜ ಹಾಕುವುದಕ್ಕೆ ಆಕಾಶವನ್ನೇ ಕಂಬ ಮಾಡಿ ಅದರ ಮೇಲೆ ಅಥರ್ವಾಂಗಿರಸಾಮಾಸ್ತಾಂ ಚಕ್ರರಕ್ಷೋ ಮಹಾತ್ಮನಃ ಅಥರ್ವಾಂಗಿರಸರು ಭೃಗುವಂಶದವರು ರಥಚಕ್ರದ ರಕ್ಷಕರಾಗಿದ್ದುಕೊಂಡು ನಾಲ್ಕು ವೇದಗಳನ್ನು ಋಗ್ವೇದ ಸಾಮವೇದಶ್ಚ ಚ ಪುರಸ್ಸರ ಇತಿಹಾಸ ಯಜುರ್ವೇದವು ಪೃಷ್ಠರಕ್ಷವು ರಥದ ಹಿಂದೆ ವೇದಗಳನ್ನು ರಕ್ಷಣೆ ಮಾಡಿಕೊಂಡು ಕಾಲೋ ಹಿ ಭಗವಾನ್ ರುದ್ರ ತಸ ಸಂವತ್ಸರೋಧನು ಭಗವಾನ್ ಕಾಲರೂಪಿಯಾದ ಕಾಲಕಾಲೇಶ್ವರನಾದ ಮಹಾರುದ್ರ ರಥದಲ್ಲಿ ಕೂತ್ಕೊಂಡು ಹೊರಟ ಸಾರಥಿ ಬೇಕಲ್ಲ ಬ್ರಹ್ಮನನ್ನು ತಂದುಕೊಡಿ ಬ್ರಹ್ಮದೇವರು ನಿನ್ನ ಹಾಗೆಯೇ ಶಲ್ಯ ಮಹಾರಾಜ ಮೊದಲು ಕೋಸರಾಡಿದ ನನಗಿಂತ ಕಡಿಮೆ ಶಕ್ತಿ ಉಳ್ಳವನು ಈ ರುದ್ರ ನಾ ಬರೋದಿಲ್ಲ ಅಂತ ಹೇಳಲಾಗಿ ತಮ್ಮೊಬ್ಬರು ಒಂದೇ ಗಣಾಹ ಎಂಭವ ಅನ್ಸನ್ನಿಯೋಕ್ಷಸ ಅವರೆಲ್ಲರೂ ಬಂದು ಪ್ರಾರ್ಥನೆ ಮಾಡಿದರು ತಾನಬ್ರವೀತ್ ಪುನರ್ದೇವ ಮತ್ತ ಶ್ರೇಷ್ಠ ತರೋಹಿಯ ಪರಮೇಶ್ವರ ಹೇಳಿದ ನನಗಿಂತ ಶ್ರೇಷ್ಠರಾದವರೇ ರಾ ಸಾರಥ್ಯವನ್ನು ಮಾಡಬೇಕು ಅಂತ ಹೇಳಲಾಗಿ ಹಾಗಾದರೆ ನಾನು ಶ್ರೇಷ್ಠ ಅಂತ ಒಪ್ಕೊಂಡು ಪಕ್ಷದಲ್ಲಿ ನಾ ಬರ್ತೇನೆ ಅಂತ ಬ್ರಹ್ಮದೇವ ಕೂತುಕೊಂಡು ಆ ರಥವನ್ನು ನಡೆಸಿದ ಅದನ್ನು ನಡೆಸಿದ್ರಿಂದ ಮುಂದಕ್ಕೆ ಆ ಮೂರು ಕೋಟೆಗಳು ಒಂದೇ ಸರಳ ರೇಖೆಯಲ್ಲಿ ಬಂದಾಗ ತಥೋ ಶರಭಾಗಾ ದ್ವಿನಿಸುತಃ ಬಾಣದ ತುದಿಯಲ್ಲಿ ಕೂತಿದ್ದವನು ಶ್ರೀಮನ್ನಾರಾಯಣ ವೃಷರೂಪಂ ಸಮಾಸ್ತಾಯ ಉಜ್ಜಹಾರ ಮಹಾರಥಂ ಆ ರಥ ಮುಂದಕ್ಕೆ ಹೋಗ್ತಾ ಹೋಗ್ತಾ ಆ ಮೂರು ಸರಳ ರೇಖೆಯಲ್ಲಿ ಬಂದಾಗ ಒಂದೇ ಬಾಣದಿಂದ ಪರಮೇಶ್ವರ ಮಹಾರುದ್ರ ಆ ಮೂರುವರ ತಲೆಯನ್ನು ಕೋಟೆಯನ್ನು ಕಡಿದು ಹಾಕಿಬಿಟ್ಟ ಅದೇ ರೀತಿಯಲ್ಲಿ ಇವತ್ತು ನೀನು ಕೂಡ ಶಲ್ಯ ಮಹಾರಾಜ ಕರ್ಣನಿಗಿಂತ ಖಂಡಿತ ದೊಡ್ಡವನು ಬ್ರಹ್ಮಸಮನಾದವನು ಬ್ರಹ್ಮನಿಗೆ ರುದ್ರ ಸಾರಥ್ಯ ಮಾಡಿದ್ರಿಂದ ಹೇಗೆ ಅವಮಾನವಾಗಲಿಲ್ವೋ ನಿನಗೂ ಅವಮಾನವಾಗೋದಿಲ್ಲ ಅಂತ ಹೀಗೆಲ್ಲ ಹೊಗಳಲಾಗಿ ಹಾಗೂ ಹಾಗಿದ್ರೆ ಕಾಂಧಾರೆ ಅಗ್ರೇ ಸೈನ್ಯಸ್ಯ ಮಾನದ ವಿಶಿಷ್ಟಂ ದೇವಕಿ ಅತಿ ಕೃಷ್ಣನಿಗಿಂತ ನಾನು ದೊಡ್ಡವನು ಅಂತ ಬೇರೆ ಹೇಳ್ತಾ ಇದ್ದೀಯೇ ಆದರೆ ಒಂದು ಒಪ್ಕೊಳ್ತೇನೆ ಕರ್ಣನಿಗೆ ಸಾರಥ್ಯವನ್ನು ಮಾಡ್ತೇನೆ ಒಂದು ನಿಬಂಧನೆ ಸಮಯಶ್ಚ ಹಿಮೇ ವೀರ ಕಶ್ಯತಿ ವೈಕರ್ತನಂ ಪ್ರತಿ ಸಮಯ ಅಂದರೆ ಒಡಂಬಡಿಕೆ ಆ ಒಡಂಬಡಿಕೆಯನ್ನು ಅವನು ಮುರಿದು ಹಾಕಿದರೆ उत्सृजेयं ಯಥಾ ಶ್ರದ್ಧಂ ಯಥಾ ಅಶ್ರದ್ಧಂ ಅಹಂ ವಾಚೋಸ್ಯ ಸನ್ನಿಧವು ನನ್ನ ಮಾತನ್ನು ಅವನು ಕೇಳಬೇಕು ಅವನು ಒಳಗೆ ಕೂತಿರೋವನು ರಥಿ ಇರಬಹುದು ಸಾರಥಿ ಹೇಳಿದಾಗ ಅವನು ಕೇಳಬೇಕು ಕೃಷ್ಣ ಹೇಳಿದಾಗ ಅರ್ಜುನ ಕೇಳ್ತಾನೆಯೋ ನಾನು ಹೇಳಿದಾಗ ಕರ್ಣ ಕೇಳಬೇಕು ಯಾವತ್ತು ನನ್ನ ಮಾತನ್ನು ಮುರಿತಾನೆಯೋ ಆ ಕುದುರೆಗಳ ಲಗಾಮನ್ನು ಕಡಿವಾಣವನ್ನು ಅಲ್ಲಿಂದ ಅಲ್ಲೇ ಹಾಕಿ ನಾನು ಹೋಗಿಬಿಡ್ತೇನೆ ಇದನ್ನು ಹೋಗಿ ಹೋಗಿ ಅವನಿಗೆ ಮೊದಲು ಹೇಳು ಎತ್ತು ಕರ್ಣಮಹಂ ಬ್ರೂಯಾಂ ಹಿತಕಾಮ ಪ್ರಿಯ ಪ್ರಿಯೇ ನಾನು ಹೇಳಿದಂತೆ ಎಂದು ಸಿಕ್ಕಿದ್ದೆಲ್ಲ ಹೇಳುವುದಿಲ್ಲ ಹಿತವಾದದ್ದನ್ನೇ ಹೇಳ್ತೇನೆ ನನಗೆ ಅನುಭವ ಹೆಚ್ಚಾಗಿದೆ ಎಕ್ಸ್ಪೀರಿಯನ್ಸ್ ಹೆಚ್ಚಾಗಿದೆ ಮಗು ದುರ್ಯೋಧನ ನೀ ಗೆಲ್ಲಬೇಕಾದ್ರೆ ಅವನೇನು ಮಾಡಬೇಕು ಅಂತ ನಾನು ಚೆನ್ನಾಗಿ ತಿಳಿದವನು ಕರ್ಣನಿಗೆ ಗೊತ್ತಿಲ್ಲ ಆದ್ದರಿಂದ ಅವನು ನನ್ನ ಮಾತನ್ನು ತೆಗೆದುಹಾಕಬಾರದು ಅದಕ್ಕೆ ಒಡಂಬಡಿಸು ದುರ್ಯೋಧನಿಗೆ ಪೇಚಾಟವಾಯಿತು ಇದೊಂದು ಬಂತಲ್ಲ ಹಾಗಿದ್ರೆ ಏನು ಮಾತು ನಿನ್ನದು ಅಂತ ಕೇಳಿದರೆ ಶಲ್ಯ ಬಾಯಿ ಬಿಟ್ಟೆ ಹೇಳಿದ ನನಗೆ ಆರು ವಿಷಯಗಳು ಹಿಡಿಸುವುದಿಲ್ಲ ಆತ್ಮನಿಂದ ಪೂಜಾ ಪರನಿಂದ ಪರಸ್ತವ ಅನಾಚರಿತಮ ಹರ್ಯಾಣ ಅಮೃತಮೇತ ಚತುರ್ವಿಧಂ ತನ್ನನ್ನು ತಾನು ಹೊಗಳಿಕೊಳ್ಳಬಾರದು ಶತ್ರುಗಳನ್ನು ವಿನಾಕಾರಣ ನಿಂದೆ ಮಾಡಬಾರದು ಪರನಿಂದೆಯನ್ನೂ ಮಾಡಬಾರದು ಪರಸ್ತವನ್ನೂ ಮಾಡಬಾರದು ಆತ್ಮಪೂಜೆ ಆತ್ಮನಿಂದೆ ತನ್ನ ತಾನೇ ಬೈದುಕೊಳ್ಳಬಾರದು ಆತ್ಮಸ್ತವ ಸಂಯುಕ್ತಂ ತನ್ನಿಬೋಧಯತ ತಥಂ ಎತ್ತು ವಿದ್ವನ್ ಪ್ರವಕ್ಷಾಮಿ ಪ್ರತ್ಯಯಾರ್ಥಂ ಅಹಂ ತವ ಜಂಬುಕೋರ್ನಾಗಿರಬಾರದು ಬಾಯಿ ಪೊಗಳಾಟ ಮಾಡಬಾರದು ಇದಕ್ಕೆ ಅವನು ಸಿದ್ಧವಿದ್ದರೆ ನಾ ಕೂತ್ಕೊಳ್ತೇನೆ ಮೌನವಾಗಿ ಯುದ್ಧ ಮಾಡಬೇಕು ಬಾಯಿಗೆ ಬಂದಾಗ ಹರಟಬಾರದು ದುರ್ಯೋಧನ ಮುಖ ಅರಳಿತು ಇಷ್ಟೇ ತಾನೇ ಎಂದ ಇಲ್ಲಿಯ ಸಂಕಟ ಇರೋದು ಅಂತ ಅವನು ಅರ್ಥ ಮಾಡಿಕೊಳ್ಳಲಿಲ್ಲ ಕರ್ಣನ ಬಾಯಿ ಮುಚ್ಚುವುದಕ್ಕೆ ಬರ್ತಾ ಇರಲಿಲ್ಲ ಮಹಾ ಹರಟೆ ಪ್ರಿಯಾವನು ಜಂಭಕೋರ ಸಮಯದಲ್ಲಿ ಗುರುಗಳು ಕೊಟ್ಟ ಅಸ್ತ್ರಗಳ ಮಂತ್ರಗಳಿಂದೆಲ್ಲ ಮರೆತು ಬಿಡುತ್ತಾ ಇದ್ದ ಮರೆಗುಳಿಯಾಗಿದ್ದ ಗುರುಶಾಪಗ್ರಸ್ತರಾಗಿದ್ದ ಅಂಥವನಿಗೆ ಸಾರಥ್ಯ ಇದು ಏರ್ಪಡಿಸಿದ ಗಳಿಗೆಯೇ ಸರಿಯಿಲ್ಲ ಮುಹೂರ್ತ ಆದ್ದರಿಂದ ಕರ್ಣನಿಗೆ ಹೋಗಿ ಹೇಳಲಾಗಿ ಅಷ್ಟೇ ತಾನೇ ಅವನು ಹೂಂದ ತನ್ನ ಸ್ವಭಾವನ ತಾನೇ ಮರೆತುಕೊಂಡ ಅವತ್ತು ಕರ್ಣನಿಗೆ ಪಟ್ಟಾಭಿಷೇಕ ಆಗಿತ್ತು ಒಂದು ದಿವಸ ಹಾಳಾಗಿ ಹೋಗಿತ್ತು ಹದಿನೇಳನೇ ದಿವಸ ಯುದ್ಧ ಪ್ರಾರಂಭವಾಯಿತು ಪ್ರಾರಂಭದಲ್ಲಿಯೇ ಶಿಬಿರದಿಂದ ಹೊರಟ ಸ್ವಲ್ಪ ಹೊತ್ತಿನಲ್ಲಿಯೇ ಶುರು ಮಾಡಿದ ಕರ್ಣ ಏನು ಹೇಳಿದ ಅಭ್ಯಭಾಷತರಾಧೇಯ ಶಲ್ಯಂ ಯುದ್ಧ ವಿಶಾರದಂ ಮಹಾಬಾಹೋ ಯಾವದ್ಧನ್ವಿ ಧನಂಜಯಂ ಭೀಮಸೇನಂ ಯಮೌ ಚೋಭವು ರಾಜಾನಂಚ ಯುಧಿಷ್ಠಿರಂ ಏ ಶಲ್ಯ ನನ್ನ ರಥವನ್ನು ಧರ್ಮರಾಜ ಇರೋ ಕಡೆಗೆ ಭೀಮ ಇರೋ ಕಡೆಗೆ ಅರ್ಜುನ ಇರೋ ಕಡೆಗೆ ನಹುಕುಲ ಸಹದೇವರಿರೋ ಕಡೆಗೆ ನೇರವಾಗಿ ತಗೊಂಡು ಹೋಗಿ ನಿಲ್ಲಿಸು ನಾನು ಅವರನ್ನು ಮುಗಿಸಿಬಿಡ್ತೇನೆ ಅಂತ ಹೇಳಲಾಗಿ ಏನೋ ಯುದ್ಧ ಭೂಮಿಗೆ ಇನ್ನೂ ಬಂದಿಲ್ಲ ಅವರೇ ಇವರು ಸುಮ್ಮನೆ ಹಾಗೆ ನಿಂತಿರ್ತಾರೆ ಅಂತ ತಿಳ್ಕೊಂಡೆ ಹೀಗೆಲ್ಲ ನೀ ಜಂಬಕೊಚ್ಚು ಬೇಡ ಬಾಯಿ ಮುಚ್ಕೊಂಡು ನಡಿ ಅಂತ ಮೊದಲನೇ ಸಲ ಶಲ್ಯ ಸಹಿಸಿಕೊಂಡ ಸೂತಪುತ್ರ ಕಥನ್ವತ್ವ ಪಾಂಡವಾನ್ ಅನೋನ್ಯಸೆ ಸರ್ವಾಸ್ತ್ರಜ್ಞಾನ್ ಮಹೇಶ್ವಾಸಾನ್ ಸರ್ವಾನೇವ ಮಹಾಬಲಾನ್ ಯದಾಶ್ರೋಸಸಿ ನಿರ್ಘೋಷಂ ಇಲ್ಲಿ ಹೇಳೋದಲ್ಲ ಗಾಂಡೀವದ ಶಬ್ದವನ್ನು ಕೇಳಿದ ಕೂಡಲೇ ಮೂರ್ಛೆ ಬೀಳ್ತೀಯೇ ಅಲ್ಲಿ ನೋಡಬೇಕು ಬಾಯಿ ಬಂದು ಕೊಚ್ಚಬೇಡ ನೀನು ನಡಿ ಮುಂದೆ ಅಂತ ಹೇಳಿದಾಗಿ ಇನ್ನು ಸ್ವಲ್ಪ ಹೊತ್ತು ರಥ ಮುಂದೆ ಮುಂದಕ್ಕೆ ಹೋಯಿತು ಮುಂದಕ್ಕೆ ಹೋದರೆ ಎರಡನೇ ಸಲ ಕಾರಣ ಜಂಭಕೋರ್ತನವನ್ನು ತೋರಿಸಿದ ಏನು ಹೇಳಿದ ಇಮಂ ಸಮಾಸ್ಥಾಯ ರಥಂ ದರ್ಶಭಂ ರಣೇ ಹನಿಷ್ಯಾಮಿ ಅಹಮರ್ಜುನಂ ಬಲಾತಿ ಕೆಳಗಡೆ ಬಲಗಡೆ ಇದ್ದ ತನ್ನ ಸೈನಿಕರನ್ನು ನೋಡಿ ಹೇಳಿದ ಸೈನಿಕರೇ ಗಟ್ಟಿಯಾಗಿ ಕೇಳಿಕೊಳ್ಳಿ ಇವತ್ತು ಅರ್ಜುನ್ ಮುಗಿಸಿಬಿಡ್ತೇನೆ ನಾನು ಯಮ ವರುಣ ಕುಬೇರ ವಾಸವಾವ ಯದಿ ಮಹಾಹವೆ ಜುಗುಬಿಷವ ಇಹೈತ್ಯ ಪಾಂಡವಂ ಕಿಮು ಬಹುನಾ ಸಹಾಯತ ಇಜ್ಜಯಾಮಿ ಯಮನೇ ಬರಲಿ ವರುಣನೇ ಬರಲಿ ಕುಬೇರನೇ ಬರಲಿ ಇಂದ್ರನೇ ಬರಲಿ ಇವತ್ತು ನಾನು ಅರ್ಜುನ್ ಮುಗಿಸಿಬಿಡ್ತೇನೆ ಅಂತ ಬಾಯಿಗೆ ಬಂದಾಗ ಹೇಳ್ತಾ ಇದ್ದಾನೆ ಇದು ರಣರಭಸ ಈ ಮಾತನ್ನೇ ಕೇಳಿದ ಶಲ್ಯ ರಥವನ್ನು ನಿಲ್ಲಿಸಿದ ಹಿಂದಕ್ಕೆ ತಿರುಗಿ ಹೇಳಿದ ಬಾಯಿ ಮುಚ್ಚು ಅಂತ ಹೇಳಿದ ವಿರಮ ವಿರಮ ಕರ್ಣ ಕಥನಾತಿ ಅತಿರಭಸೋಪಿ ಅತಿ ಮುಕ್ತವಾನಿ ಆಗಲೇ ಹೇಳಿದ್ದೇನೆ ಏನು ಇನ್ನೂ ಇದ್ದು ಭೂಮಿಗೆ ಬಂದಿಲ್ಲ ತೋರಿಸು ಅಂತ ಕೇಳ್ತಾ ಇದೆಯಲ್ಲ ಅರ್ಜುನನನ್ನು ಕ್ವಚಹಿ ನರವರೋ ಧನಂಜಯ ನರಶ್ರೇಷ್ಠನಾದ ಅರ್ಜುನ ಎಲ್ಲಿ ಕಪು ನರಹೋ ಪುರುಷಾಧಮೋ ಭವಾನಿ ಪುರುಷಾಧಮಾದ ನೀನೆಲ್ಲಿ ಅವತ್ತು ಸುಭದ್ರೆಯನ್ನು ಒಬ್ಬನೇ ಅಪಹಾರ ಮಾಡಿಕೊಂಡು ಬಂದನಲ್ಲ ಬಲರಾಮ ಸೈನ್ಯ ತಗೊಂಡು ಬಂದನಲ್ಲ ಅಂಥದ್ದೊಂದು ಕೆಲಸ ನೀವು ಮಾಡಿದ್ದೀಯಾ ಕಿರಾತ ವೇಷದಿಂದ ಶಿವನನ್ನು ಸೋಲಿಸಿದನಲ್ಲ ಅರ್ಜುನ ಪಾಶುಪತಾಸ್ತ್ರ ಪಡೆದನಲ್ಲ ಅಂಥದ್ದು ನೀ ಮಾಡಿದ್ದೀಯ ಕಾಂಡವನ್ನು ಒಬ್ಬನೇ ಸುಟ್ಟನಲ್ಲ ಅಂಥದ್ದು ನೀ ಮಾಡಿದ್ದೀಯ ಘೋಷಯಾತ್ರೆಯಲ್ಲಿ ನೀನೇ ಅಲ್ವೇ ಹುರಿದುಂಬಿಸಿ ಚಿತ್ರಾಂಗದನಿಗೆ ಗಂಧರ್ವನಿಗೆ ದುರ್ಯೋಧನ ಒಪ್ಪಿಸಿದ್ದು ನೀನೇ ಅಲ್ವೇ ಊರಿಗೆ ಮೊದಲು ಓಡಿ ಬಂದದ್ದು ಉತ್ತರ ಗ್ರಹಣದಲ್ಲಿ ನೀನು ಬೆತ್ತರೆ ಊರಿಗೆ ಮೊದಲು ಓಡಲಿಲ್ಲವೆ ಇಷ್ಟೆಲ್ಲ ಪರಾಕ್ರಮ ಅನುಭವ ಇಟ್ಕೊಂಡು ಅದರ ಬರಲಿ ಬೇಕಾದವ್ರು ಬರಲಿ ಅರ್ಜುನ್ ಮುಗಿಸ್ತೇನೆ ಅಂತ ಹೇಳ್ತೀಯಲ್ಲ ಮಾಡಿ ತೋರಿಸು ಬಾಯಿ ಮುಚ್ಚಿಕೋ ಅಂತ ಹೇಳಿದಾಗಿ ಇತಿ ಬಹುಪುರುಷಂ ಪ್ರಭಾಷತಿ ಪ್ರಮನಸಿ ಮದ್ರಪತೌ ರಿಪುಸ್ತವಂ ವೃಷಂ ವಿರುಷಿತಃ ಪರಂತಪ ಕುರುವೃತನಾಪತಿ ಆಹ ಮದ್ರಪಂ ಇದನ್ನು ಕೇಳಿದ ಕರ್ಣನ ಕೋಪ ಬಂತು ನನ್ನ ರಥದಲ್ಲಿ ಕೂತ್ಕೊಂಡು ನನ್ನ ಶತ್ರುವನ್ನು ನೀನು ಕೊಂಡಾಡ್ತಾ ಇದ್ದೀಯೇ ಭವತು ಭವತು ಕಿಂ ವಿ ನನು ಮಮ ತಸ್ಯ ಯುದ್ಧ ಮುದ್ಯತಂ ಯುದ್ಧ ಆಗಲಿ ನೋಡುವಂತೆ ಅವನು ಹೆಚ್ಚೋ ಅರ್ಜುನ ಹೆಚ್ಚೋ ನಾನು ಹೆಚ್ಚೋ ಶಲ್ಯ ಹೇಳಿದ ಅದನ್ನು ನಾನೇ ಕೇಳ್ತಿರೋದು ಯುದ್ಧದಲ್ಲಿ ತೋರಿಸೋ ಪರಾಕ್ರಮವನ್ನು ಬಾಯಿ ಕೊಚ್ಚಬೇಡ ಅಂತ ಹೇಳಿದಾಗಿ ಈ ಕಡೆಯಲ್ಲಿ ಎರಡನೇ ಸಲವು ಶಲ್ಯ ಸಹಿಸಿಕೊಂಡ ರಥ ಮುಂದೆ ಮುಂದಕ್ಕೆ ಹೋಯಿತು ಶ್ರೀಕೃಷ್ಣಾರ್ಜುನಯೋ ಸ್ಥಿತಿಂ ಸೂಚಯಿತ್ರೇ ವಿಧ ಭೋಗೋಪಕರಣಸ್ಯ ಇಷ್ಟದ್ರವ್ಯಸ್ಯ ಚ ದಾನಾರ್ಥಂ ಕರ್ಣಕರ್ತೃಕ ಘೋಷಣಾ ಮೂರನೇ ಸಲದಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ ಕೂಡಲೇ ಕರ್ಣ ಹೇಳಿದ ಸೈನಿಕರೇ ಸೈನಿಕರೇ ನಾನು ಬರ್ತಾ ಇದ್ದೇನೆ ಅಂತ ಕೇಳಿಕೊಂಡು ಅರ್ಜುನ ಎಲ್ಲೋ ಬಚ್ಚಿಟ್ಟುಕೊಂಡಿರಬೇಕು ಸೈನ್ಯ ಮಧ್ಯದಲ್ಲಿ ಹೆದರ್ಭುಕ್ಕ ಅವನು ಯಾರೊಬ್ಬರು ಬಂದು ಅರ್ಜುನ ಇಲ್ಲಿದ್ದಾನೆ ಅಂತ ನನಗೆ ತೋರಿಸ್ಕೊಡ್ತಾರೆಯೋ ಅವರಿಗೆ ಬೇಕು ಬೇಕಾದ ಬೆಳ್ಳಿಯನ್ನು ಕೊಡ್ತೇನೆ ಬಂಗಾರವನ್ನು ಕೊಡ್ತೇನೆ ಒಡವೆಗಳನ್ನು ಕೊಡ್ತೇನೆ ವಸ್ತ್ರಗಳನ್ನು ಕೊಡ್ತೇನೆ ಹಳ್ಳಿಗಳನ್ನು ದಾನವಾಗಿ ಕೊಡ್ತೇನೆ ವಿಕತ್ತಮಾನಂಚತದ ರಾಧೇಯಂ ಮರಿಕರ್ಷಣಂ ಮದ್ರಾಜ ಪ್ರಹಸ್ಯೇದಂ ವಚನಂ ಪ್ರತ್ಯಭಾಷತ ರಥವನ್ನು ನಿಲ್ಲಿಸಿದ ಇದು ಮೂರನೇ ಸಲ ಯಾಕೋ ಬೊಗಳ್ತಾ ಇದ್ದೀಯೇ ಅವರಿವ್ರ ಮಾತು ಬೇಡ ನಾನೇ ಕರ್ಕೊಂಡು ಹೋಗಿ ಅರ್ಜುನನ ಎದುರಿಗೆ ನಿಲ್ಲಿಸ್ತೇನೆ ನೀವು ಬೆಳ್ಳಿ ಕೊಡೋದು ಬೇಡ ಬಂಗಾರ ಕೊಡೋದು ಬೇಡ ನಾ ಕರ್ಕೊಂಡು ಹೋಗಿ ನಿಲ್ಲಿಸಿದರೆ ಐದು ನಿಮಿಷದಲ್ಲಿ ನಿನ್ನ ಪ್ರಾಣ ಹೋಗುತ್ತೆ ಆದ್ದರಿಂದ ಅದನ್ನು ಹಿಂದೆ ಮುಂದೆ ನೋಡಿದೆ ಬಾಯಿಗೆ ಬಂದಾಗ ಹೇಳಬೇಡ ಅಂತ ಶಲ್ಯ ಮೂರನೇ ಸಲ ಕರ್ಣನನ್ನು ನಿಂದಿಸಿದ